ಕೇಳಿರಿ ಕೇಳಿರಿ ಎಲ್ಲ ಬಂಧುಗಳೇ ಹೇಳುವೆ ನಾನೀ ಕಥೆಯನ್ನು ಮನೆ ಮದ್ದಿನ ಗಿಡಗಳ ಕಥೆಯನ್ನು ಚೆನ್ನಾಗಿ ಆಲಿಸಿ ಜೀವನದಿ ಪಾಲಿಸಿ ಸ್ವಾಧ್ಯ ಸ್ವಾಸ್ಥ್ಯ ಜೀವನವಾ ಸಾಗಿರಿಸಿರಿ ಸ್ವಾಸ್ಥ್ಯ ಜೀವನವಾ ಸಾಗಿಸಿರಿ ಮನೆ ಸುತ್ತಮುತ್ತ ತನ್ನು ಆಯಿಸಿದಾಗ ಕಾಣುವುದು ನಿಮಗೆ ಸಸ್ಯ ಸಂಜೀವಿನಿ ಕಳೆಗೆಂದು ಕೀಳದೆ ಕಳೆಯಿಂದ ಸಾಕಿರಿ ಕಲೆಯೆಂದು ಕೀಳದೆ ಕಲೆಯಿಂದ ಸಾಕಿರಿ ಕೊಡುವುದು ನಿಮಗೆ ವದನಸಿರಿ ಕೊಡುವುದು ನಿಮಗೆ ಸ್ವಾರ್ಥಸಿರಿ ಕೊಡುವುದು ನಿಮಗೆ ಸ್ವಾರ್ಥಸಿರಿ ಗೇಯ ಗೇಯಗಿ ಗೀಯ ಗೀಯ ಗಿಡವೋ ಮದ್ದಿಗೆ ಬರದೆಂಬ ಆಲಸ್ಯ ಭಾವವು ಸರಿಯಲ್ಲ ಇತ್ತಲಲ್ಲಿರುವಾಗ ಗಿಡಗಳು ಎಲ್ಲವೋ ಸತ್ಯ ಸಂಜೀವಿನಿ ತಿಳಿ ನೋಡ ಸತ್ಯ ಸಂಜೀವಿನಿ ಕತೆಯನ್ನು ನೀವು ಬರಿದೆ ಕೊಡದಿರಿ ನಿತ್ಯದ ಬದುಕಲಿ ಪಾಲಿಸಿರಿ ನೀವು ಸತ್ಯಗಳ ಗಳಿಸಿರಿ ಆರೋಗ್ಯ ಸಂಪತ್ತು ಹೆಚ್ಚುವುದಲ್ಲದೆ ಜೀವನ ತೊಗಸು ಆಗುವುದು ಸತ್ಯ ಸಂಜೀವನಿ ಮಮತೆಯಿಂದಲೇ ನಮ್ಮನ್ನೆಲ್ಲ